ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದ ನಾದರದಿ ಕೇಳುವುದು ಆದರದಿ ಕೇಳುವುದು ದೇಹವನ್ನೇ ವಿಷ್ಣುರಥ ಈ ರೀತಿಯಾಗಿ ಚಿಂತನೆ ಮಾಡುವಂತಹ ಕ್ರಮವನ್ನೆಲ್ಲ ತಿಳಿಸಿದ ಮೇಲೆ ಈ ಪದ್ಯದಲ್ಲಿ ದಾಸರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಚಾತುರ್ವರ್ಣಗಳೇನಿದೆ ಆ ವರ್ಣದಲ್ಲಿರ್ತಕ್ಕಂಥ ಜೀವರಾಶಿಗಳಲ್ಲಿ ಬ್ರಹ್ಮಾದಿ ದೇವತೆಗಳು ಅವರಂತರ್ಯಾಮಿಯಾಗಿ ಪರಮಾತ್ಮ ವಾಸುದೇವಾದಿ ರೂಪಗಳಿಂದ ಇರ್ತಾನೆ ಇದ್ದು ಆಯಾ ಜೀವರು ಆಯಾ ವರ್ಣದಲ್ಲಿರ್ತಕ್ಕಂಥ ಜೀವರು ಆಯಾ ವರ್ಣಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಲಿಕ್ಕೆ ಪರಮಾತ್ಮ ನಿಯಾಮಕನಾಗಿ ಇರ್ತಾನೆ ಅಂತ ಉಪನಿಷತ್ತುಗಳಲ್ಲಿ ವಿವರವಾಗಿ ತಿಳಿಸಿದ್ದನ್ನು ಇಲ್ಲಿ ಸಂಗ್ರಹವಾಗಿ ನಮಗೆ ಈ ಪದ್ಯದಲ್ಲಿ ತಿಳಿಸ್ತಾರೆ ಭೂಸೋರೊಳಿ ಪಬ್ಜ ಭವನಳು ವಾಸು ದೇವನು ವಾಯು ಖಗಪ ಸದಾಶಿವ ಹಿಪೇಂದ್ರನು ವಿವಸ್ವಾನಾಮಕ ಸೂರ್ಯ ಭೇಷ ಕಾಮ ಮರಾಸ್ಯ ವರುಣಾದೀಸುರರು ಕ್ಷತ್ರಿಯರುಳಿಪ್ಪರು ವಾಸವಾಗಿ ಹಸಂಕರ್ಷಣ ನೋಡಿ ಮೋದಿಪರು ಬ್ರಾಹ್ಮಣ ಜಾತಿಗೆ ಅಭಿಮಾನಿಯಾಗಿ ಚತುರ್ಮುಖ ಬ್ರಹ್ಮ ಅವರ ಅಂತರ್ಯಾಮಿಯಾಗಿ ವಾಸುದೇವರೂಪಿ ಪರಮಾತ್ಮ ಇರ್ತಾನೆ ವಾಯು ಗರುಡ ರುದ್ರ ಶೇಷ ಇಂದ್ರ ಮೊದಲಾಗಿರ್ತಕ್ಕಂಥ ದೇವತೆಗಳು ಕ್ಷತ್ರಿಯರಲ್ಲಿ ಇರ್ತಾರೆ ಅವರಲ್ಲಿ ಅಂತರ್ಯಾಮಿಯಾಗಿ ಸಂಕರ್ಷಣ ರೂಪದಿಂದ ಪರಮಾತ್ಮ ಇರ್ತಾನೆ ಬ್ರಾಹ್ಮಣ ಭೂಸುರರು ಅಂತ ಹೇಳಿದರೆ ಬ್ರಾಹ್ಮಣರು ಅಂಥೇಳಿ ಬ್ರಾಹ್ಮಣರು ಅಂದ ತಕ್ಷಣ ಅವರಿಗೆ ಅವರದೇ ಆಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಶಾಸ್ತ್ರ ವಿಧಿಸ್ತಾ ಇದೆ ಬ್ರಾಹ್ಮಣಗೆ ಕರ್ತವ್ಯವನ್ನು ಹೇಳ್ತಾ ಇದೆ ಬ್ರಾಹ್ಮಣನಾಗಿರ್ತಕ್ಕಂಥವನಿಗೆ ಆರು ರೀತಿಯಾಗಿರ್ತಕ್ಕಂಥ ಕರ್ತವ್ಯ ಕರ್ಮಗಳನ್ನು ಶಾಸ್ತ್ರ ಹೇಳುತ್ತೆ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಅಂತ ಆರು ರೀತಿಯಾಗಿರ್ತಕ್ಕಂಥ ಕರ್ಮಗಳ ಆಚರಣೆ ಇದು ಬ್ರಾಹ್ಮಣನಲ್ಲಿ ನಿರ್ವಿಘ್ನವಾಗಿ ನಡೀಬೇಕು ಅಂತ ಆದರೆ ಆ ಬ್ರಾಹ್ಮಣನ ಅಂತರ್ಯಾಮಿಯಾಗಿ ಬ್ರಹ್ಮದೇವರ ಅವರ ಅಂತರ್ಯಾಮಿಯಾಗಿ ವಾಸುದೇವ ರೂಪಿ ಪರಮಾತ್ಮ ಇದ್ದು ನಿಯಮನ ಮಾಡಿ ಆ ವರ್ಣಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ನಿಯಮನ ಮಾಡ್ತಾನೆ ಭಗವಂತ ಆ ಬ್ರಾಹ್ಮಣ ಅಂದ ತಕ್ಷಣ ಅವನ ಗುಣಲಕ್ಷಣಗಳೇನಿರಬೇಕು ಅಂತಾದರೆ ಶಾಸ್ತ್ರ ಹೇಳ್ತಾ ಇದೆ ಬ್ರಾಹ್ಮಣ ಅಂತಂದರೆ ಕೇವಲ ಪೌರೋಹಿತ್ಯ ಇತ್ಯಾದಿ ಮಾಡಿ ಹಣ ಸಂಪಾದನೆ ಮಾಡೋದಷ್ಟೇ ಅವನ ಕರ್ಮ ಅಥವಾ ಧರ್ಮ ಅನ್ನಲ್ಲ ಭಗವಂತನಲ್ಲಿ ನಿಷ್ಠೆ ಇರಬೇಕು ಇಂದ್ರಿಯ ನಿಗ್ರಹ ಇರಬೇಕು ಬ್ರಹ್ಮಚರ್ಯ ತಪಸ್ಸು ಅಂತರಂಗ ಬಹಿರಂಗ ಶುದ್ಧಿ ಆಮೇಲೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳ ನಿಯಂತ್ರಣ ಇರಬೇಕು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯವಹಾರ ಮಾಡುವಂತಹ ಸ್ವಭಾವವಂತಾಗಿರಬೇಕು ಪರಮಾತ್ಮ ಮತ್ತು ಅವನು ಸೃಷ್ಟಿ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಪಂಚದ ಬಗ್ಗೆ ಸರಿಯಾಗಿರ್ತಕ್ಕಂಥ ಸಾಮಾನ್ಯ ಜ್ಞಾನವೂ ಇರಬೇಕು ವಿಶೇಷ ಜ್ಞಾನವನ್ನು ಕೂಡ ಬ್ರಾಹ್ಮಣನಾಗಿರ್ತಕ್ಕಂಥವನು ಹೊಂದಬೇಕು ಯಾಕಂದರೆ ವೇದ ಅಧಿಕಾರಿಯಾಗಿರ್ತಕ್ಕಂಥವನು ಆದ್ದರಿಂದ ಆ ಶಾಸ್ತ್ರಜನ್ಯ ಜ್ಞಾನವನ್ನು ಕೂಡ ಅವನು ಪಡ್ಕೋಬೇಕು ಅಂತಹ ನಿಶ್ಚಯ ಜ್ಞಾನವನ್ನು ಗುರುಗಳ ಮೂಲಕ ಪಡೆದಿರಬೇಕು ಧರ್ಮಾಚರಣೆಯಲ್ಲಿ ವಿಹಿತ ಧರ್ಮಗಳು ಅಂತ ಯಾವುದು ಅಧರ್ಮಗಳು ಅಂದರೆ ಆದರೆ ಏನು ಯಾವುದು ನಿಷಿದ್ಧ ಯಾವುದು ವಿಹಿತ ಇದನ್ನು ಶಾಸ್ತ್ರಜನ್ಯ ಜ್ಞಾನದಿಂದ ಸಂಪಾದನೆ ಮಾಡಿ ಆ ಧರ್ಮಾಚರಣೆಯನ್ನು ಅನುಷ್ಠಾನ ಬರೇ ಕೇವಲ ತಿಳಿದ್ರೆ ಸಾಲದು ಅನುಷ್ಠಾನ ಮಾಡುವಂಥವನಾಗಿರಬೇಕು ಆ ಅನುಷ್ಠಾನ ಯಾವ ರೀತಿ ಅಂದರೆ ಶ್ರದ್ಧೆಯಿಂದ ಅನುಷ್ಠಾನ ಮಾಡ್ತಕ್ಕಂಥವನಾಗಿರಬೇಕು ಈ ಎಲ್ಲ ಲಕ್ಷಣಗಳು ಕೂಡ ಬ್ರಾಹ್ಮಣನ ಗುಣಧರ್ಮಗಳು ಅಂತ ಶಾಸ್ತ್ರ ಹೇಳುತ್ತೆ ಅದೇ ರೀತಿಯಾಗಿ ಕ್ಷತ್ರಿಯ ವರ್ಣದ ಕರ್ತವ್ಯ ಕರ್ಮಗಳೇನು ಅವನು ಯಾವ ರೀತಿಯಾಗಿ ಇರಬೇಕು ಅವನ ಗುಣಲಕ್ಷಣಗಳೇನು ಅಂದರೆ ನಿರ್ಭೀತಿಯಿಂದ ಇರಬೇಕು ಶಾರೀರಿಕ ವರ್ಚಸ್ಸನ್ನು ಹೊಂದಿರಬೇಕು ಧೈರ್ಯ ದಕ್ಷತೆ ಅಧರ್ಮದ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಆದರೆ ಕ್ಷತ್ರಿಯನಾಗಿರ್ತಕ್ಕಂಥವ್ನು ಯಾವತ್ತೂ ಹಿಂಜರಿಯುವಂತಹ ಪ್ರವೃತ್ತಿಯನ್ನು ಹೊಂದಿರಬಾರದು ದಾನಶೀಲತೆ ಆಮೇಲೆ ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯನ್ನು ಮಾಡುವಂತಹ ಪ್ರವೃತ್ತಿ ಅದನ್ನು ಹೊಂದಿರಬೇಕು ಅಂತ ಇದೆಲ್ಲವೂ ಕೂಡ ಕ್ಷತ್ರಿಯ ಧರ್ಮ ಕ್ಷತ್ರಿಯನ ಸಹಜ ಗುಣಗಳಾಗಿರಬೇಕು ಅದನ್ನು ಬಿಟ್ಟು ಅಧಿಕಾರವನ್ನು ಆಸೆಪಟ್ಟು ಅದನ್ನು ಪಡ್ಕೊಳ್ಳುವಂಥದ್ದು ಆಮೇಲೆ ಧೈರ್ಯ ಸ್ಥೈರ್ಯದಿಂದ ಹೋರಾಟ ಮಾಡೋದು ಅನ್ಯಾಯದ ವಿರುದ್ಧ ಇತ್ಯಾದಿ ಮಾಡಲ್ಲ ಅಂತಾದರೆ ಅದು ಸರಿಯಲ್ಲ ಬ್ರಾಹ್ಮಣನ ಗುಣಧರ್ಮಗಳ ಏನು ಹೇಳಿದ್ವಿ ಅದು ಕ್ಷತ್ರಿಯನಲ್ಲೂ ಕೂಡ ಕಂಡು ಬರುತ್ತೆ ಕಂಡು ಬರಬೇಕು ಆದರೆ ಬ್ರಾಹ್ಮಣನಲ್ಲಿ ಇರೋದಕ್ಕಿಂತ ಕೊಂಚ ಕಡಿಮೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಈ ಜಾತಿಯ ಗುಣಧರ್ಮಗಳೇನಿದೆ ವ್ಯಕ್ತಿಯಲ್ಲಿ ಅವನ ಜೀವನದಲ್ಲಿ ಉದ್ದೇಶ ಸಾಧನೆಗೆ ಅಂದರೆ ವಿಹಿತ ಕರ್ಮಾಚರಣೆಯನ್ನು ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು ಚತುರ್ವಿಧ ಪುರುಷಾರ್ಥಗಳ ಸಾಧನೆಗೆ ಅವು ಅತ್ಯಂತ ಅವಶ್ಯಕವಾಗಿ ಬೇಕು ಅವುಗಳನ್ನು ಆತ ತನ್ನಲ್ಲಿ ಬೆಳೆಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕತೆ ಅನ್ನೋದು ಸದಾಕಾಲ ಅವನಲ್ಲಿ ಮೈಗೂಡಿಸ್ಕೊಂಡಿರಬೇಕು ಮಹಾಪಾತಕೇನ ಜಾತಿರಪಾಯಾತ್ ಅಂತ ಶಾಸ್ತ್ರ ಹೇಳ್ತಾ ಇದೆ ಮಹಾಪಾಪದಿಂದ ಜಾತಿ ಅನ್ನೋದು ಹಾಳಾಗತ್ತೆ ಅದನ್ನು ಕಾಪಾಡಲಿಕ್ಕೆ ಅಂತಲೇ ಆಯಾ ಜಾತಿ ಅಥವಾ ವರ್ಣಕ್ಕೆ ಅಭಿಮಾನಿ ದೇವತೆಗಳಿರ್ತಾರೆ ಅವರ ಅಂತರ್ಯಾಮಿಯಾಗಿ ಭಗವಂತನ ವಿಭೂತಿ ರೂಪಗಳನ್ನು ಇಲ್ಲಿ ತಿಳಿಸ್ತಾರೆ ಆಯಾ ವರ್ಣಾಶ್ರಮ ಧರ್ಮ ಕರ್ಮಗಳನ್ನು ನಿಯಮನ ಮಾಡುವಂಥ ಕಾರ್ಯವನ್ನು ದೇವತೆಗಳು ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಮಾಡ್ತಾನೆ ಆದ್ದರಿಂದ ಆ ವಿಭೂತಿ ರೂಪವನ್ನು ಆ ಜಾತಿಯಲ್ಲಿ ಇಂತಹ ಭಗವಂತನ ವಿ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಇದೆ ಅಂತ ಚಿಂತನೆ ಮಾಡಿ ಅವರಿಗೆ ನಮಸ್ಕಾರ ಆಧಾರ ಇತ್ಯಾದಿ ಎಲ್ಲ ಗುಹಾಶಯ ಏವ ನ ದೇಹ ಮಾನಿನೇ ಅಂತ ಹೇಳ್ದಂಗೆ ರುದ್ರದೇವರು ಭಾಗವತದಲ್ಲಿ ತಿಳಿಸ್ದಂಗೆ ಅಂತರ್ಯಾಮಿ ಪರಮಾತ್ಮನಿಗೆ ನಮಸ್ಕಾರ ಅಂತ ಯಾವಾಗ ಆ ಅಧಿಷ್ಠಾನ ಅಂದರೆ ಆ ವ್ಯಕ್ತಿ ನಮಗಿಂತ ಚಿಕ್ಕವರಾಗಿದ್ದರೆ ಅಥವಾ ಸಮಾನ ಸ್ಕಂದರಾಗಿದ್ದರೆ ಅವನು ನಮಗಿಂತ ಉತ್ತಮರಾಗಿದ್ದರೆ ಗುಹಾಶಯ ಏವ ಅಂದರೆ ಅವನಿಗೂ ಅಂತರ್ಯಾಮಿಯಾಗಿರುವ ಭಗವಂತನಿಗೂ ನಮಸ್ಕಾರ ದೇಹಮಾನಿನೇ ಅಪೀತು ದೇಹಮಾನಿಯಾಗಿರ್ತಕ್ಕಂಥ ಜೀವನಿಗೂ ನಮಸ್ಕಾರ ಅಂತ ಈ ರೀತಿಯಾಗಿ ಎರಡೂ ವಿವೇಕ್ಷಗಳಿಂದ ನಮಸ್ಕಾರವನ್ನು ಮಾಡುವಂಥದ್ದು ಹೀಗೆ ದೇವತೆಗಳ ದೇವತೆಗಳ ಅಂತರ್ಯಾಮಿಯಾಗಿರುವಂಥ ಪರಮಾತ್ಮ ಅವನು ಸೋತ್ತಮ ಆಗಿದ್ದರೆ ಅವನ ಅನುಗ್ರಹ ಹೀಗೆ ಆ ಎಲ್ಲರ ಅನುಗ್ರಹವನ್ನು ಪಡ್ಕೊಂಡು ವರ್ಣಾಶ್ರಮ ಧರ್ಮವನ್ನು ಕಾಪಾಡಿಕೊಳ್ಳಿಕ್ಕೆ ಆ ಬ್ರಾಹ್ಮಣನಾಗಿರ್ತಕ್ಕಂಥವನು ಅಥವಾ ಕ್ಷತ್ರಿಯ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಶಾಸ್ತ್ರ ಏನು ತಿಳಿಸಿದೆ ಅದನ್ನು ಪರಿಪಾಲನೆ ಮಾಡುವಲ್ಲಿ ಅವನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಆದ್ದರಿಂದ ಅಭಿಮಾನಿ ದೇವತೆಗಳನ್ನು ಅವರಲ್ಲಿರ್ತಕ್ಕಂಥ ಭಗವಂತನ ರೂಪವನ್ನು ಕೂಡ ದಾಸರ ಆ ಕಾಲ ಕಾರಣಕ್ಕಾಗಿ ಈ ಸಂಧಿಯಲ್ಲಿ ಅಥವಾ ಈ ಪದ್ಯದಲ್ಲಿ ತಿಳಿಸ್ತಾರೆ ಭೂಸುರರು ಅಂತಂದರೆ ಬ್ರಾಹ್ಮಣರು ಅಂತ ಮಾತ್ರ ಅಲ್ಲ ಬ್ರಾಹ್ಮಣ ವರ್ಗಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳನ್ನು ಕೂಡ ತಗೋಬೇಕು ಋಷಿಮುನಿಗಳನ್ನು ಕೂಡ ಬ್ರಾಹ್ಮಣರು ಅನ್ನೋ ವಿವಕ್ಷೆಯಿಂದಲೇ ಕರೆಯುವಂಥದ್ದು ಅದೇ ರೀತಿಯಾಗಿ ದೇವತೆಗಳಲ್ಲೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ರೀತಿಯಾಗಿ ಜಾತಿ ಅನ್ನೋದು ವರ್ಣಾಶ್ರಮ ವ್ಯವಸ್ಥೆ ಅನ್ನೋದಿದೆ ದೇವತೆಗಳಲ್ಲಿ ಜಾತಿಗೆ ಅವರ ತಂದೆ ತಾಯಿ ಕಾರಣರು ಅಂತ ತಿಳ್ಕೋಬಾರ್ದು ಮನುಷ್ಯರಲ್ಲಿ ಈ ಜಾತಿ ತಂದೆ ತಾಯಿಯ ಜಾತಿ ಯಾವುದು ಮಕ್ಕಳು ಅದೇ ಜಾತಿ ಅಂತ ಪರಿಗಣನೆ ಮಾಡ್ತೀವಿ ಆದರೆ ದೇವತೆಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥ ನಿಯಮ ಅನ್ನೋದಿಲ್ಲ ಯಸ್ಯ ಪ್ರಸಾದ ಅಜೋ ಬ್ರಹ್ಮ ರುದ್ರಶ್ಚ ಕೋಪ ಸಂಭವ ಒಬ್ಬನೇ ಪರಮಾತ್ಮನ ಪ್ರಸನ್ನ ಭಾವದಿಂದ ಬ್ರಹ್ಮದೇವರ ಜನನ ಅಥವಾ ಸೃಷ್ಟಿ ಏನದಾಯಿತು ಕ್ರೋಧದಿಂದ ರುದ್ರದೇವರ ಜನನ ಆದರೆ ಬ್ರಹ್ಮ ಬ್ರಾಹ್ಮಣ ಜಾತಿಗೆ ಅಭಿಮಾನಿ ರುದ್ರ ಕ್ಷತ್ರಿಯ ಜಾತಿಗೆ ಅಭಿಮಾನಿ ಇದು ಯಾಕೆ ಈ ರೀತಿಯಾಗಿ ಹೇಗಾಯಿತು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಪುರುಷ ಸೂಕ್ತ ಉತ್ತರ ಹೇಳುತ್ತೆ ಬ್ರಾಹ್ಮಣೋಸ್ಯ ಮಾಸಿ ಬಾಹುರಾಜನ್ಯ ಕೃತಃ ಪರಮಾತ್ಮನ ಮುಖದಿಂದ ಬ್ರಾಹ್ಮಣ ಜಾತಿಯ ದೇವತೆಗಳು ಮತ್ತು ಮುಂದಿನ ಜೀವರ ಸೃಷ್ಟಿ ಅಭಿವೃದ್ಧಿ ಅಥವಾ ಸೃಷ್ಟಿಗೆ ಬಂದಿರುವಂಥದ್ದು ಪರಮಾತ್ಮನ ಬಾಹುಗಳಿಂದ ಕ್ಷತ್ರಿಯರು ಹುಟ್ಟಿದ್ರು ಅಂತ ಹೀಗೆ ನಾಲ್ಕು ಜಾತಿಗಳು ಕೂಡ ಕ್ರಮವಾಗಿ ಪರಮಾತ್ಮನ ಮುಖ ಬಾಹು ತೊಡೆ ಮತ್ತು ಕಾಲುಗಳಿಂದ ಸೃಷ್ಟಿಗೆ ಬಂದಿರತಕ್ಕಂಥವರು ಪರಮಾತ್ಮನ ಮುಖದಿಂದ ಬ್ರಾಹ್ಮಣ ಜಾತಿಯ ಜೀವರಾಶಿಗಳ ಸೃಷ್ಟಿ ಪರಮಾತ್ಮನ ಬಾಹುಗಳಿಂದ ಕ್ಷತ್ರಿಯ ವರ್ಗದವರ ಸೃಷ್ಟಿ ಪರಮಾತ್ಮನ ತೊಡೆಯಿಂದ ವೈಶ್ಯ ಜಾತಿಯವರ ಸೃಷ್ಟಿ ಪರಮಾತ್ಮನ ಪಾದ ಅಥವಾ ಕಾಲುಗಳಿಂದ ಶೂದ್ರರ ಸೃಷ್ಟಿ ಅಂತ ಹೀಗೆ ಆಯಾ ಪರಮಾತ್ಮನ ಅವಯವಗಳಿಂದ ಯಾರ್ಯಾರು ಸೃಷ್ಟಿಗೆ ಬಂದಿರ್ತಾರೋ ಆಯಾ ವರ್ಗದವರು ಅಂಥೇಳಿ ಪರಮಾತ್ಮ ಅವರಿಗೆ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ನಿಯಮನ ಮಾಡ್ತಾನೆ ಭಗವಂತ ಹೀಗೆ ನಾಲ್ಕು ವರ್ಣಗಳು ಕೂಡ ಸೃಷ್ಟಿಗೆ ಬಂದಿದ್ದು ಅಂತ ಅದೇ ರೀತಿಯಾಗಿ ಮುಂದೆ ಬ್ರಹ್ಮ ವಾಯು ರುದ್ರ ಅವರಿಂದ ಅವರ ನಾಲ್ಕು ಅಂಗಗಳಿಂದ ನಾಲ್ಕು ಜಾತಿಗಳು ಕೂಡ ಸೃಷ್ಟಿಗೆ ಬಂದಿದ್ದು ಅಂದರೆ ಅವುಗಳ ಅಭಿಮಾನಿಗಳು ಸೃಷ್ಟಿಗೆ ಬಂದರು ಈ ರೀತಿಯಾಗಿ ಅರ್ಥವನ್ನು ಮಾಡ್ಕೋಬೇಕು ಜಾತಿಗಳು ಸೃಷ್ಟಿಯಾದವು ಅಂತಂದರೆ ಜಾತಿಗೆ ಅಭಿಮಾನಿ ದೇವತೆಗಳು ಸೃಷ್ಟಿಗೆ ಬಂದರು ಈ ರೀತಿಯಾಗಿ ಪರಮಾತ್ಮನ ಮುಖದಿಂದ ಹುಟ್ಟಿರ್ತಕ್ಕಂಥ ಬ್ರಾಹ್ಮಣ ಜಾತಿಗೆ ಅಭಿಮಾನಿ ಅಂತಾದರೆ ಚತುರ್ಮುಖ ಬ್ರಹ್ಮ ಆದ್ದರಿಂದ ಬ್ರಹ್ಮ ಬ್ರಾಹ್ಮಣನೂ ಹೌದು ಬ್ರಾಹ್ಮಣ ಜಾತಿಯ ಅಭಿಮಾನಿನೂ ಹೌದು ಅಂತ ಈ ರೀತಿಯಾಗಿ ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ ವಿಷ್ಣು ಬ್ರಾಹ್ಮಣ ಜಾತಿ ಸನ್ ಬ್ರಹ್ಮ ಜಜ್ಞೆ ಚತುರ್ಮುಖ ಬ್ರಹ್ಮ ವಾಯು ರುದ್ರನ ಮುಖಗಳಿಂದ ಬ್ರಾಹ್ಮಣ ಜಾತಿಯ ಅಭಿಮಾನಿಯಾಗಿರ್ತಕ್ಕಂಥ ಬ್ರಾಹ್ಮಣನಾದ ಭೃಗು ಋಷಿಗಳು ಹುಟ್ಟಿದರು ಬ್ರಹ್ಮ ಬ್ರಾಹ್ಮಣ ಜಾತಿಗೆ ಮುಖ್ಯವಾಗಿ ಅಭಿಮಾನಿ ಭೃಗು ಅನಂತರದ ಅಭಿಮಾನಿ ಅಮುಖ್ಯ ವೃತ್ತಿಯಿಂದ ಅಭಿಮಾನಿ ಅದೇ ರೀತಿಯಾಗಿ ಕ್ಷತ್ರಿಯ ಜಾತಿಗೆ ವಾಯುದೇವರು ಮುಖ್ಯಾಭಿಮಾನಿ ಸ್ವಯಂಭೂಮನು ಅನಂತರದ ಅಭಿಮಾನಿ ಅಥವಾ ಅಮುಖ್ಯ ಅಭಿಮಾನಿ ಇಲ್ಲೊಂದು ಸಂಶಯ ಹಾಗಾದರೆ ದೇವತೆಗಳಿಗೆ ಈ ರೀತಿಯಾಗಿ ಒಂದೊಂದೇ ಅವಯವದಿಂದ ಮಾತ್ರ ಜನ್ಮನ ಅಂತ ಪ್ರಶ್ನೆ ಬಂದರೆ ದೇವತೆಗಳು ಪರಮಾತ್ಮನ ಒಂದೊಂದೇ ಅಂಗದಿಂದ ಹುಟ್ಟೋದು ಅಂತ ನಿಯಮ ಇಲ್ಲ ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಅಂಗಗಳಿಂದ ಸೃಷ್ಟಿಗೆ ಬಂದಿರುವಂಥದ್ದು ಕೂಡ ಇದೆ ಚಂದ್ರಮ ಮನಸೋಜಾತಃ ಚಕ್ಷು ಸೂರ್ಯೋ ಅಜಾಯಂತ ಅಂತ ಪುರುಷೋಕ್ತ ಹೇಳೋಂಗೆ ಕ್ಷತ್ರಿಯರಾಗಿರ್ತಕ್ಕಂಥ ಸೂರ್ಯಚಂದ್ರರು ಪರಮಾತ್ಮನ ಕಣ್ಣು ಮನಸ್ಸುಗಳಿಂದಲೂ ಕೂಡ ಹುಟ್ಟಿದ್ದಾರೆ ಆದ್ದರಿಂದ ದೇವತೆಗಳಿಗೆ ಒಂದೇ ರೀತಿಯಾಗಿರ್ತಕ್ಕಂಥ ಜನನ ಅಂತ ಸಾರ್ವಕಾಲಿಕ ನಿಯಮ ಅನ್ನೋದಿಲ್ಲ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಗುಣ ಹಾಗೂ ಕರ್ಮಗಳಿಗೆ ಅನುಗುಣವಾಗಿ ಜಾತಿ ಧರ್ಮವನ್ನು ಅಥವಾ ವರ್ಣಾಶ್ರಮ ಧರ್ಮವನ್ನು ನಾನು ನಿಯಮನ ಮಾಡಿರೋದು ದೇವಾ ಸರ್ವವರ್ಣಾ ಸರ್ವಾಶ್ರಮ ಸರ್ವಂ ಹೇತೆ ಕರ್ಮ ಕುರುವಂತಿ ಅಂತ ಪ್ರತಿಯೊಬ್ಬ ದೇವತೆಗೂ ಕೂಡ ನಾಲ್ಕು ವರ್ಣಗಳು ಇರುವಂಥದ್ದು ಆ ನಾಲ್ಕು ವರ್ಣದ ಆಚಾರವನ್ನು ವಿಚಾರವನ್ನು ಪರಿಪಾಲನೆ ಮಾಡ್ತಾರೆ ದೇವತೆಗಳು ಅಂತ ದೇವಾಹ ಸರ್ವವರ್ಣಾಹ ಎಲ್ಲ ವರ್ಣಗಳಲ್ಲೂ ಇರ್ತಾರೆ ದೇವತೆಗಳು ಸರ್ವ ಆಶ್ರಮಾಹ ಎಲ್ಲ ಆಶ್ರಮಗಳನ್ನು ಕೂಡ ಪರಿಪಾಲನೆ ಮಾಡ್ತಾರೆ ದೇವತೆಗಳು ಅದೇ ರೀತಿಯಾಗಿ ಸರ್ವಕರ್ಮಂ ಕುರುವಂತಿ ಎಲ್ಲ ಕರ್ಮಗಳನ್ನು ಕೂಡ ದೇವತೆಗಳು ಮಾಡ್ತಾರೆ ಮನುಷ್ಯ ಜಾತಿಗೆ ಹೇಳ್ದಂಗೆ ಇವರಿಗೆ ಇಂತಿಂಥದೇ ಕರ್ಮಗಳು ಅಂತ ನಿಯಮನ ಏನಿಲ್ಲ ದೇವತೆಗಳು ಎಲ್ಲ ಕಾರ್ಯವನ್ನು ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಪರಮಾತ್ಮನ ಅವಯವಗಳಿಂದ ಕೂಡ ಅವರು ಸೃಷ್ಟಿಗೆ ಬಂದಿರ್ತಾರೆ ಬ್ರಹ್ಮ ವಾಯುಗಳ ಯೋಗ್ಯತೆ ಗುಣ ಕರ್ಮ ಒಂದೇ ರೀತಿಯಾಗಿದ್ದರೂ ಕೂಡ ಬ್ರಹ್ಮ ಬ್ರಾಹ್ಮಣ ವಾಯುದೇವರು ಕ್ಷತ್ರಿಯ ಕುಲಕ್ಕೆ ಅಭಿಮಾನಿ ಬ್ರಹ್ಮ ಬ್ರಾಹ್ಮಣ ಜಾತಿಗೆ ಮುಖ್ಯಾಭಿಮಾನಿ ವಾಯು ಕ್ಷತ್ರಿಯ ಜಾತಿಗೆ ಮುಖ್ಯಾಭಿಮಾನಿ ಇದು ಹೇಗೆ ಅಂತ ಕೇಳಿದ್ರೆ ಇದು ಭಗವಂತನ ಇಚ್ಛೆ ಅವನ ಸಂಕಲ್ಪ ಆಯಾ ದೇವತೆಗಳು ಆಯಾ ಜಾತಿಯವರು ಅನ್ನಲಿಕ್ಕೆ ಕಾರಣ ಏನು ಅಂತ ಪರಿಹಾರ ಕೇಳಿದ್ರೆ ವಿಷ್ಣು ರಹಸ್ಯ ಹೇಳುತ್ತೆ ಜಾತಿ ಭೇದಸ್ತು ದೇವೇಶು ವಂದನಃ ದೇವತೆಗಳಲ್ಲಿ ಹುಟ್ಟಿನಿಂದಾಗಲಿ ಅಥವಾ ತಾರತಮ್ಯದಿಂದಾಗಲಿ ಗುಣಕರ್ಮ ಭೇದಗಳಿಂದಾಗಲಿ ಜಾತಿಯನ್ನು ನಿರ್ಧಾರ ಮಾಡುವಂತೆ ಇಲ್ಲ ದೇವತೆಗಳಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ ಮನುಷ್ಯರಲ್ಲಿ ಆಯಾ ಜಾತಿಯ ಗುಣಧರ್ಮಗಳನ್ನು ಆಯಾ ಜಾತಿಯ ಅಭಿಮಾನಿಗಳು ಆಯಾ ಜಾತಿಯವರು ಆಗಿರ್ತಕ್ಕಂಥ ಈ ದೇವತೆಗಳು ಅವರವರ ಗುಣಕರ್ಮಗಳನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕೋ ಅದನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಅವರು ವಹಿಸ್ತಾರೆ ಅದಕ್ಕೆ ಉದಾಹರಣೆಯನ್ನು ತಿಳಿಸ್ತಾರೆ ದೇವತೆಗಳಲ್ಲಿ ನಾರದ ದೇವಲ ಅಸಿತ ಬೃಹಸ್ಪತಿ ಭೃಗು ಅಗ್ನಿ ಮರೀಚಿ ಮೊದಲಾಗಿರ್ತಕ್ಕಂಥ ಎಲ್ಲ ಋಷಿಮುನಿಗಳು ಸನಕಾದಿಗಳು ಬೇರೆ ಎಲ್ಲ ಋಷಿಗಳು ಪಿತೃಗಳು ಬ್ರಾಹ್ಮಣರು ಇವರಿಗೆ ಬ್ರಹ್ಮದೇವರು ಅಧಿಪತಿ ಎಂದು ಬ್ರಾಹ್ಮಣರಲ್ಲಿ ಬ್ರಾಹ್ಮಣ ಜಾತಿಯ ಮುಖ್ಯಾಭಿಮಾನ ಬ್ರಾಹ್ಮಣರಲ್ಲಿ ಅಗ್ನಿಯಲ್ಲಿ ಅವರು ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಆದ್ದರಿಂದ ಬ್ರಹ್ಮನು ಕೂಡ ಅವನೊಳಗಿರತಕ್ಕಂಥ ವಾಸುದೇವನು ಕೂಡ ಸಂತುಷ್ಟನಾಗ್ತಾನೆ ಅಗ್ನಿ ಅಗ್ನಿಯಂತರ್ಗತ ಹರಡೀಪತಿ ಪರಶುರಾಮನನ್ನು ಬ್ರಾಹ್ಮಣರು ಯಜ್ಞ ಯಾಗಗಳಲ್ಲಿ ಆರಾಧನೆಯನ್ನು ಮಾಡ್ತಾರೆ ಆಗ ಬ್ರಹ್ಮದೇವರು ಬ್ರಹ್ಮದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ವಾಸುದೇವ ರೂಪಿ ಪರಮಾತ್ಮ ಕೂಡ ಸಂತುಷ್ಟರಾಗಿ ಆ ಬ್ರಾಹ್ಮಣನಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಕ್ಷತ್ರಿಯಳು ಇಬ್ಬರು ವಾಸವಾಗಿ ಸಂಕರ್ಷಣ ಈ ದೇವತೆಗಳು ವಾಯು ಗರುಡ ರುದ್ರ ಶೇಷ ಇಂದ್ರ ಮೊದಲಾಗಿರ್ತಕ್ಕಂಥವರೆಲ್ಲ ಕ್ಷತ್ರಿಯ ಅಭಿಮಾನಿ ದೇವತೆಗಳು ಅವರಲ್ಲಿ ವಾಯುದೇವರು ಕ್ಷತ್ರಿಯೋತ್ತಮ ಅಂದರೆ ಕ್ಷತ್ರಿಯ ಜಾತಿಗೆ ಇವರೆಲ್ಲರೂ ಅಮುಖ್ಯ ವೃತ್ತಿಯಿಂದ ಅಭಿಮಾನಿಗಳು ವಾಯುದೇವರು ಮುಖ್ಯ ವೃತ್ತಿಯಿಂದ ಅಭಿಮಾನಿ ಕ್ಷತ್ರಿಯ ಕುಲಕ್ಕೆ ಅಧಿಪತಿ ಅಂತ ಆದರೆ ವಾಯುದೇವರು ಅವರ ಅಂತರ್ಯಾಮಿಯಾಗಿ ಸಂಕರ್ಷಣ ರೂಪಿ ಪರಮಾತ್ಮ ಇದ್ದರು ಲೋಕ ರಕ್ಷಣೆಯನ್ನು ಮಾಡುವಂತಹ ಆ ಕ್ಷತ್ರಿಯ ವರ್ಣ ಧರ್ಮವನ್ನು ನಡೆಸಲಿಕ್ಕೆ ಅವರು ಅನುಗ್ರಹವನ್ನು ಮಾಡ್ತಾರೆ ಅದನ್ನು ಬೃಹದಾರಣ್ಯಕ್ಕೆ ಉಪನಿಷತ್ತು ಆ ರೀತಿಯಾಗಿ ಹೇಳುತ್ತೆ ಕ್ಷತ್ರಿಯ ಮನುಷ್ಯರಲ್ಲೂ ಕ್ಷತ್ರಿಯ ದೇವತೆಗಳಲ್ಲೂ ಕೂಡ ವಾಯುದೇವರ ವಿಶೇಷ ಆವೇಶ ಅವರಲ್ಲಿ ರೂಪಿ ಪರಮಾತ್ಮನ ವಿಶೇಷ ವಿಭೂತಿ ರೂಪ ಅಕ್ಷತ್ರಿಯ ಆಗಿರ್ತಕ್ಕಂಥವನು ವಿಶೇಷವಾಗಿ ಭಗವಂತನ ಆರಾಧನೆ ಅನ್ನೋ ಉದ್ದೇಶದಿಂದ ಲೋಕ ಪಾಲನ ಕಾರ್ಯ ರಕ್ಷಣಾ ಕಾರ್ಯವನ್ನು ಮಾಡಿದಾಗ ವಾಯುದೇವರು ವಾಯುದೇವರ ಅಂತರ್ಯಾಮಿ ಆಗಿರ್ತಕ್ಕಂಥ ಸಂಕಷ್ಟರೂಪಿ ಪರಮಾತ್ಮ ಪ್ರೀತ್ಯಾಸ್ಪದನಾಗ್ತಾನೆ ಅಂತ ತಿಳಿಸ್ತಾರೆ ಇನ್ನು ಭೇಷ ಕಾಮ ಅಮರಾಸ್ಯ ಮೊದಲಾಗಿರ್ತಕ್ಕಂಥ ವರುಣಾದಿ ಸುರರು ಕ್ಷತ್ರಿಯಳಿಬ್ಬರು ಭೇಷ ಅಂದರೆ ಭ ಅಂದರೆ ನಕ್ಷತ್ರಗಳು ನಕ್ಷತ್ರಗಳಿಗೆ ಈಶ ಒಡೆಯ ಅವನನ್ನ ಭೇಷ ಅಂತಂದರೆ ಚಂದ್ರ ಅಂತ ನಕ್ಷತ್ರಗಳಿಗೆ ರಾಜನಾಗಿರ್ತಕ್ಕಂಥ ಚಂದ್ರ ಕಾಮ ಅಂದರೆ ಮನ್ಮತ ಅಮರಾಸ್ಯ ಅಂತ ಹೇಳಿದ್ರೆ ಅಗ್ನಿ ಈ ದೇವತೆಗಳು ಯಜ್ಞಗಳಲ್ಲಿ ಆಹುತಿಗಳನ್ನು ಅಗ್ನಿ ಮುಖದಿಂದ ಅದಕ್ಕೆ ಹುತವಹ ಅಮರಾಸ್ಯ ಅಮರ ಅಸ್ಯ ಅಮರ ಅಂದರೆ ದೇವತೆಗಳು ಹಾಸ್ಯ ಅಂದರೆ ಮುಖ ಎಲ್ಲ ದೇವತೆಗಳಿಗೆ ಆಹಾರವನ್ನು ತಲುಪಿಸ್ತಕ್ಕಂಥವನು ಅಗ್ನಿ ಬ್ರಾಹ್ಮಣನಾಗಿರ್ತಕ್ಕಂಥವನು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಅಗ್ನಿಯ ಮುಖಾಂತರ ಹವಿಸ್ಸಿನ ಮುಖಾಂತರ ಆಹಾರವನ್ನು ಸಮರ್ಪಣೆ ಮಾಡಿದರೆ ಅಗ್ನಿ ಅದನ್ನು ಸ್ವೀಕಾರ ಮಾಡಿ ಆಯಾ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳಿಗೂ ಕೂಡ ಮುಟ್ಟಿಸ್ತಾನೆ ಇದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಹೀಗೆ ನಾಲ್ಕು ವರ್ಣಗಳಲ್ಲೂ ಕೂಡ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಬ್ರಾಹ್ಮಣನಲ್ಲಿ ಬ್ರಹ್ಮನ ಅಂತರ್ಯಾಮಿಯಾಗಿ ವಾಸುದೇವ ಪರಮಾತ್ಮನ ಉಪಾಸನೆ ಕ್ಷತ್ರಿಯರಲ್ಲಿ ವಾಯುದೇವರ ಅಂತರ್ಯಾಮಿಯಾಗಿ ಸಂಕರ್ಷಣ ರೂಪಿ ಪರಮಾತ್ಮನ ಉಪಾಸನೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರೆ ಆ ವಾಯು ಬ್ರಹ್ಮದೇವರ ರೂಪಿ ಪರಮಾತ್ಮನ ಇಲ್ಲಿ ವಾಯುದೇವರ ಸಂಕರ್ಷಣ ರೂಪಿ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಆ ಜೀವ ಪಾತ್ರನಾಗ್ತಾನೆ ವರುಣಾದಿ ಈಸುರರು ಕ್ಷತ್ರಿಯರೊಳಿಬ್ಬರು ವಾಸವಾಗಿ ಸಂಕರ್ಷಣ ನೋಡಿ ಮೋದಿಪರು ಅಂತ ಈ ಎಲ್ಲ ಬ್ರಾಹ್ಮಣ ಕ್ಷತ್ರಿಯ ಮೊದಲಾದ ವರ್ಗಕ್ಕೆ ಇರತಕ್ಕಂಥ ಎಲ್ಲ ಅಭಿಮಾನಿ ದೇವತೆಗಳು ತಮ್ಮಲ್ಲಿ ಅಂತರ್ಯಾಮಿಯಾಗಿರುವ ವಾಸುದೇವ ಸಂಕರ್ಷಣ ಇವರನ್ನು ನೋಡಿ ಸದಾ ಸ್ತುತಿ ಮಾಡಿ ಅವರ ಆಜ್ಞೆಯಂತೆ ಲೋಕದ ಪಾಲನಾ ಕಾರ್ಯ ಆಮೇಲೆ ಆಯಾ ಜಾತಿ ಕರ್ಮಗಳನ್ನು ಇಂತಿಂತಹ ಕರ್ಮಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಆ ಸುಸ್ಥಿತಿಯಲ್ಲಿ ಅದನ್ನು ಕಾಪಾಡ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಪರಮಾತ್ಮನ ಆಜ್ಞೆಯಂತೆ ನಿರ್ವಹಣೆಯನ್ನು ಮಾಡ್ತಾರೆ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ತಿಳಿಸಿದರು ಮುಂದಿನ ಪದ್ಯದಲ್ಲಿ ಇನ್ನೆರಡು ಜಾತಿಯ ಬಗ್ಗೆ ಅಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು